ಸ್ಥಿರವಾದದ್ದನ್ನು ಹೇಳಿದರೆ ಸ್ಥಿರ ಜ್ಞಾನ ಬರ್ತದೆ ಭಗವಂತ ನಂಬಬೇಕು ಮಾಯನ್ನು ನಂಬಿದರೆ ಏನಾಗೋದಿಲ್ಲ ನಿಮಗೆ ಎಂಬುದಾಗಿ ಅವರು ಮಾತು ಬಿಟ್ಟುಬಿಟ್ರು ನನ್ನ ಜೊತೆಯಲ್ಲಿ ಬಹಳಷ್ಟು ಜನರ ಜೊತೆಯಲ್ಲಿ ದೊಡ್ಡವರು ಸಣ್ಣವರು ವ್ಯತ್ಯಾಸ ಇದು most people pass on other people's arguments to you ತಮ್ಗೆ ಗೊತ್ತಿರೋದಿಲ್ಲ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಸ್ವಾಮಿ ಜಗತ್ ಎಂತೆ ನಾನು ಇಲ್ಲವಂತೆ ನೀನು ಇಲ್ಲವಂತೆ ಹಾಗಿದ್ರೆ ಲೈಫ್ನಲ್ಲಿ ಸೀರಿಯಸ್ನೆಸ್ ಅನ್ನೋದು ಎಲ್ಲಿಂದ ಬರ್ತದೆ ಸ್ವಾಮಿ why do you take anybody seriously ಕಣ್ಣೆದುರಿಗೆ ನೋಡ್ತೀರಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಯ್ಯೋ ಪಾಪ ಅಂತೀರಿ ಅನುಭವ ಸುಳ್ಳೆ ಆಸ್ಪತ್ರೆಗೆ ಹಾಕಿ ಸೇರಿಸ್ತೀರಿ ಹಸಿವಾಗುತ್ತೆ ಹಸಿವನ್ನೋರು ಸುಳ್ಳೆ ಅಲ್ಲ ಅನುಭವದಲ್ಲಿದ್ದದ್ದನ್ನೆಲ್ಲ ಅನ್ನೋನೆಂತಹ ಕಳ್ಳ ಜೀವನದಲ್ಲಿ ಯೋಚನೆ ಮಾಡಿಕೊಳ್ಳಿ ಆದ್ರಿಂದ ಅನುಭವ ಅನ್ನೋದಿದೆ ಮನುಷ್ಯ ತನ್ನ ಕರ್ಣ ಕಳೆಯಬರ ಕೊಟ್ಟ ದೇವರನ್ನು ಜಗತ್ತನ್ನು ತಾನಿರುವುದನ್ನು ತನ್ನ ಅನುಭವವನ್ನು ಯಾವನು ತಾನೆಯೋ ಅವನು ಯಾವುದೇ ತಿಳುವಳಿಕೆಯನ್ನು ಪಡೆಯೋದಕ್ಕೆ ಅನಸನಾದ ವ್ಯಕ್ತಿ ಅತಿ ಓದಿಕೊಂಡ್ರೆ ಅತಿ ಚಿಂತನೆ ಮಾಡಿದರೆ ಮನುಷ್ಯನಿಗೆ ಬುದ್ಧಿ ಕೆಟ್ಟು ಹೋಗುತ್ತೆ ಅಂಧಂ ತಮ ಪ್ರವಿಶಂತಿಯೇ ಅವಿದ್ಯಾಮುಪಾಸತೆ ಅಜ್ಞಾನವನ್ನು ಉಪಾಸನೆ ಮಾಡಿದವನು ಅದನ್ನು ಉಪಾಸನೆ ಮಾಡ್ತಾರಂತೆ ಅಜ್ಞಾನವನ್ನು ಎಷ್ಟೋ ಜನ ಅವರು ನರಕಕ್ಕೆ ಹೋಗ್ತಾರೆ ಕತ್ತಲೆಯ ನರಕಕ್ಕೆ ಹೋಗ್ತಾರೆ ಹಾಗಿದ್ರೆ ಓದಿದವರು ಅದಕ್ಕಿಂತ ಹೆಚ್ಚು ಕತ್ತಲೆಗೆ ಹೋಗ್ತಾರೆ ತಥೋ ಭೂಯ ಯವು ವಿದ್ಯಾಯಾಮ್ರತಃ ಈಶೋಪನಿಷತ್ತಲ್ಲಿ ಹೇಳಿದರು ಬುದ್ಧಿವಂತ ಅಂತ ತುಂಬ ಓದಿಕೊಂಡಿದ್ದರಿಂದ ನಿಮಗೆ ಬುದ್ಧಿ ಬರೋದಿಲ್ಲ ಉಪದೇಶ ಬೇಕು ಯಾರೋ ಹೇಳಿದರು ನಿನ್ನೆ ಪ್ರವಚನ ಕೇಳಿದ ಮೇಲೆ ನಾವೆಷ್ಟೇ ಈ ಕ್ಷೇತ್ರಗಳನ್ನು ನೋಡಿದರೂ ಒಬ್ಬರು ಬಾಯಲ್ಲಿ ಕೇಳಿದರೆ ಅದರಲ್ಲಿ ರುಚಿ ಹೆಚ್ಚು ಉಂಟಾಗ್ತದೆ ಆ ಕ್ಷೇತ್ರ ನೋಡಬೇಕು ಅಂತ ಅನ್ನಿಸ್ತದೆ ನೋಡಿ ಉಪದೇಶ ಎತ್ತಿ ತೋರಿಸೋದು ಮಾತಾಡಬೇಕು ಕೇಳಬೇಕು ಇದಕ್ಕೆ ಬೆಲೆಯುಂಟು ಆದ್ದರಿಂದ ನಮ್ಮ ಶರೀರದಲ್ಲಿ ಕಾರಣಗಳು ಕಣ್ಣು ಕಾಲು ಕಿವಿ ಮೂಗು ಚೆನ್ನಾಗಿರುವಾಗ ಶ್ವಾಸವೃತ್ತಿ ಚೆನ್ನಾಗಿರುವಾಗ ಓ ಗಮನ ಯೋಗ್ಯೇ ವಾ ದಯೇಯಂ ವೃಷಗಿರಿ ಕಟಕೇಶು ವ್ಯಂಜಯತ್ ಸುಪ್ರತೀತೈ ಮಧುಮಥನ ದಯೇ ತ್ವಂ ವಾರಿಧಾರಾ ವಿಶೇಷೈ ನೀನು ಭಗವಂತನ ದಯೆ ಎಂಬ ಮಳೆಯನ್ನು ನನ್ನ ಮೇಲೆ ಚೆನ್ನಾಗಿ ಕರಿಬೇಕು ತಾಯಿ ನನ್ನ ಮೈ ಮೇಲಿರೋ ಕೊಳೆ ಹೋಗಬೇಕು ರಸ್ತೆ ಕೊಳೆ ಹೋಗಬೇಕು ಆಕಾಶ ನಿರ್ಮಲವಾಗಬೇಕು ನನ್ನನ್ನು ಕರ್ಕೊಂಡು ಹೋಗು ಎಂಬುದಾಗಿ ಈ ಶ್ಲೋಕದಲ್ಲಿ ಹೇಳಿದರು ಇದು ಅನುಭವ ಸತ್ಯವಾಗಿರುವಂತಹ ವಿಷಯ ಮೈ ಕೈ ಗಟ್ಟಿಯಾಗಿರುವಾಗ ಯಾತ್ರೆ ಮಾಡಬೇಕು ತೀರ್ಥ ಮಾಡಬೇಕು ಇಪ್ಪ ಎನ್ನ ಅವಸರ ಮೋಕ್ಷ ಕಾಲ ಮಾವನಕ್ಕೆ ಒಬ್ಬ ಹುಡುಗನ ಯಾತ್ರೆ ಕರ್ಕೊಂಡು ಹೋಗಬೇಕು ಅಂತೀವಿ ಮನೆಯಲ್ಲಿದ್ದ ಮುದುಕರು ಹೇಳ್ತಾರೆ ಅವನು ಹುಡುಗ ಹೋಗ್ಬಿಟ್ಟ ನನ್ನ ಜೊತೆಯಲ್ಲಿ ಇಲ್ವಲ್ಲ ಒಬ್ಬರು ನಾ ಕೆಮ್ಮಿದ್ರೆ ಕೋಲ್ ಒಬ್ಬರು ಬೇಕಲ್ಲ ಅಂತ ಸ್ವಾರ್ಥಕ್ಕೆ ಇಪ್ಪ ಅವನಿಗೆ ಮೋಕ್ಷ ಕಾಲಮ ಇಪ್ಪು ಏನು ಐಶಂಡ್ ಬೋರಿ ಅವನ ಯಾಕೆ ಕರ್ಕೊಂಡು ಹೋಗ್ತೀರಿ ತಡೆ ಹಾಕ್ತಾರೆ ಆ ಚಿಕ್ಕ ವಯಸ್ಸಲ್ಲಿ ಅವನು ನೋಡಬೇಕಾದ ಕ್ಷೇತ್ರವನ್ನು ನೋಡಿದರೆ ಅನುಭವ ಉಂಟಾಗಿದ್ರೆ ಅದು ಇನ್ವೆಸ್ಟ್ಮೆಂಟ್ ಭೂಮಿ ಹಸಿದಾಗಿರುವಾಗ ನೀವು ಬೀಜವನ್ನು ಬಿತ್ತಿದರೆ ಬೆಳೆಯಾಗುತ್ತೆ ಕೊಯ್ಲು ಕಾಲದಲ್ಲಿ ಹಾಕಿದರೆ ಏನು ಪ್ರಯೋಜನವಾಗೋದಿಲ್ಲ ಎಪ್ಪತ್ತು ಎಂಬತ್ತು ವಯಸ್ಸಾದ ಮೇಲೆ ಕೆಲವರು ಟೂರಿಸ್ಟ್ ಬಸ್ಸುಗಳನ್ನು ಆಶ್ರಯ ಮಾಡಿ ಯಾತ್ರೆ ಹೋಗ್ತಾರೆ ಹಾಗಾದರೂ ಮಾಡ್ತಾರಲ್ಲ ಸಂತೋಷ ಅವರೇನು ಮಾಡ್ತಾರೆ ಎಂಟು ದಿವಸ ಹತ್ತು ದಿವಸದಲ್ಲಿ ಅಡ್ವರ್ಟೈಸ್ಮೆಂಟು ಪೇಪರ್ನಲ್ಲಿ ಕೊಡ್ತಾರೆ ಎರಡು ಹೊತ್ತು ಕಾಫಿ ಕೊಡ್ತೀವಿ ಎರಡು ಹೊತ್ತು ಊಟ ಹಾಕ್ತೀವಿ ನಲವತ್ತು ಕ್ಷೇತ್ರಗಳನ್ನು ತೋರಿಸ್ತೇವೆ ಒಂದು ವಾರದಲ್ಲಿ ಅದು ಮಧ್ಯ ಬಸ್ ಊಟ ಟೈರ್ ಪಂಚರ್ ಆಯಿತು ಅಲ್ಲಿ ಹೋಟ್ಲಲ್ಲಿ ಜಾಗ ಇರಲಿಲ್ಲ ಲಾಡ್ಜಲ್ಲಿ ಇರಲಿಲ್ಲ ಅದ್ರಲ್ಲ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಕೊನೆಯಲ್ಲಿ ಒಂದು ದಿವಸಕ್ಕೆ ಎಂಟು ಕ್ಷೇತ್ರಗಳನ್ನು ತೋರಿಸ್ತಾರೆ ದೇವಸ್ಥಾನದಿಂದ ಬಂದರು ಬಸ್ ಹತ್ತಿ ಕೂತ್ಕೊಂಡ್ರು ಪಕ್ಕದವನು ಕೇಳ್ತಾನೆ ನೋಟ್ಸ್ ಬರ್ಕೊಳ್ಳೋನು ಈಗ ಹೋಗಿದ್ವಲ್ಲ ದೇವಸ್ಥಾನ ಯಾವುದು ಕುಂಭಕೋಣದ ಶಾರಂಗಪಾಣಿ ಸ್ವಾಮಿ ದೇವಸ್ಥಾನ ಆರಾಮುದೇ ನಾಲ್ಕು ಸಾವಿರ ಪ್ರಬಂಧವನ್ನು ಡಿಸ್ಕವರಿ ಮಾಡಿಕೊಟ್ಟ ಸ್ವಾಮಿ ಅವನು ಭುಜಂಗ ಶಯನ ಉತ್ಥಾನ ಶಯನ ಅರ್ಧ ಎದ್ದು ಕೂತು ಬಿಟ್ಟಿದ್ದಾನೆ ಕುಂಭಕೋಣದ ಸ್ವಾಮಿ ಅವನನ್ನು ನೋಡಿ ತಿರುಮೇಶಾಳ್ವಾರರಿಗೆ ಇವರು ಬಂದರೆ ಅವ್ರು ಎದ್ದು ಕೂತ್ಕೊಳ್ಳುವ ಭಗವಂತ ಎದ್ದು ಕೈ ಮುಗಿಯೋವನಂತೆ ಆರಾಮುದಾಳ್ವಾನ್ ತಿರುಮಹಿಷಿ ಪಿರಾನ್ ಇವರು ಗುರುಗಳು ದೇವರೇ ಶಿಷ್ಯ ಈ ಭಾವದಲ್ಲಿ ಪದ್ಯಗಳನ್ನು ಬರೆದಿದ್ದಾರೆ ಅವನನ್ನು ಕೇಳ್ತಾರೆ ಒಂದು ಕಾಲು ಕುಂಚಿತವನ್ನಾಗಿಟ್ಟುಕೊಂಡು ಒಂದು ಕಾಲನ್ನು ನೀಡಿದ್ದಾನೆ ಸ್ವಾಮಿ ನಡಂದ ಕಾಲು ಹಣ್ಣೊಂದವೋ ಕಣ್ಣಲ್ಲಿ ನೀರು ಬರುತ್ತೆ ದುರ್ಯೋಧನ ಸಭೆಗೆ ಹೋದಿಯಲ್ಲೋ ರಾಮಾವತಾರದಲ್ಲಿ ಕಾಡಲ್ಲೆಲ್ಲ ಸಂಚಾರ ಮಾಡಿದೆಯಲ್ಲೋ ಸ್ವಾಮಿ ಕಾಲು ನೋಯ್ತೇನೋ ಯಾಕೋ ಹಾಗೆ ಇಟ್ಕೊಂಡಿದ್ದೀಯೇ ನೋಡಿ ಒಂದು ಶಿಲೆಯನ್ನು ನೋಡಿ ಹೇಳ್ತಾರೆ ಹೇಳಿ ಮಾತು ನಡಂದ ಕಾಲು ಹಳ್ಳೊಂದವ ಆ ಪದ್ಯ ಓದುವಾಗ ಏನು ಕಂಡಿದ್ದಾರೆ ಅವನಲ್ಲಿ ಸ್ವಾಮಿ ಶಿಷ್ಯವೃತ್ತಿಯನ್ನು ಮಾಡ್ತಾನೆ ಅವರಲ್ಲಿ ಅಂದ್ರೆ ನಮಗೆ ನೋಡಿ ಆ ಕಣ್ಣಲ್ಲಿ ನೋಡಬೇಕು ನೀವು ಇವ್ರಿಗೆ ತಾಳ್ಮೆ ಇಲ್ಲ ನಲವತ್ತು ಕ್ಷೇತ್ರ ನೋಡಿದ್ದೇವೆ ವಾಪಸ್ ಬಂದು ಕೇಳ್ತಾರೆ ನೀವೆಷ್ಟು ತಿರುಪತಿಯನ್ನು ನೋಡಿದ್ದೀರಿ ಇನ್ನೊಬ್ರು ಹೇಳಿದ್ರು ನೂರೆಂಟು ನೋಡಿದ್ದೇವೆ ನೂರೆಂಟು ನೋಡಿದ್ದವ್ರು ಇಲ್ಲಿ ಬರೋಲ್ಲ ಎರಡು ಮೇಲಿದೆ ವೈಕುಂಠ ಕ್ಷೇತ್ರ ಕ್ಷೀರಾಬ್ಧಿ ಬಹಳ ಅಂದ್ರೆ ನೂರಾರು ನೋಡಿರ್ಬೋದು ನೂರಾರು ನೋಡಿದವರು ಅಪರೂಪ ಎರಡು ಮೂರು ನೇಪಾಳದಲ್ಲಿದೆ ತಿರುಪಿರಿದಿ ಶಾಲಿಗ್ರಾಮ ಕ್ಷೇತ್ರ ಮುಕ್ತಿನಾಥ ಒಂದು ಕಾಂಚೀಪುರದಲ್ಲಿ ಹದಿನೆಂಟು ದಿವ್ಯ ಕ್ಷೇತ್ರ ಇದೆ ಮಲಯಾಳದಲ್ಲಿ ಹದಿಮೂರು ಕ್ಷೇತ್ರ ಇದೆ ಚೋಳ ದೇಶದಲ್ಲಿ ಪಾಂಡ್ಯ ದೇಶದಲ್ಲಿ ಆಳ್ವಾರ ಪಾಡದೇ ಇದ್ರೆ ಕ್ಷೇತ್ರ ಶ್ರೇಷ್ಠ ಅಲ್ಲ ಅಂತಲ್ಲ ಪುರಾಣ ಕ್ಷೇತ್ರ ಉಂಟು ಆಳ್ವಾರರು ನೋಡಿದ್ರೆ ಅನುಭವಿಸಿದ್ರೆ ರುಚಿ ಹೆಚ್ಚು ಬರ್ತದೆ ಏನು ಹೇಳೋಣ ಅದನ್ನ ನಡಂದ ಕಾಲು ಹಣ್ಣೊಂದವೋ ಕರ್ಗಿ ಬಿಡ್ತೀರಿ ಒಂದು ಎರಡು ಮಾತನ್ನ ವಾಳಿ ಚೆನ್ನಾಗಿ ಬಾಳು ಅಂತ ಆಶೀರ್ವಾದ ಮಾಡ್ತಾರೆ ಆ ಅನುಭವ ನಮಗೂ ಬೇಕು ಅದರಿಂದ ಎಷ್ಟು ಕ್ಷೇತ್ರ ನೋಡಿದ್ರಿ ನಂಬರ್ ಮುಖ್ಯ ಅಲ್ಲ ಎರಡೇ ನೋಡಿ ಒಂದೇ ನೋಡಿ ಮೂರೇ ನೋಡಿ ನಮ್ಮ ಪದ್ಧತಿ ಹೇಳಿದ್ದೆ ನಾವತ್ತು ಅಲ್ಲಿ ಹೋಗಬೇಕು ಅಲ್ಲಿ ಕೂತ್ಕೋಬೇಕು ಹಸುವಾಯಿತು ಪೊಂಗಲ್ ಎಷ್ಟೊತ್ತು ಕೊಡ್ತಾ ಪೊಂಗಲ್ ಕೊಡ್ತಾರೆ ಕೊಡದೆ ಏನು ಮಾಡ್ತಾರೆ ನೀವೇ ಹೇಳಿದ್ದೀರಿ ಮಾಡಿಸ್ತೀರಿ ಡಬ್ಬಿಲಿ ತೊಗೊಂಡೋಗಿ ಎಲ್ಲಿ ಇಳ್ಕೊಂಡಿದ್ದೀರಿ ಊಟ ಮಾಡಿ ಯಾರು ಬೇಡ ಅಂತಾರೆ ಅಲ್ಲಿ ಅನುಭವಿಸ್ಬೇಕು ಆ ಸ್ವಾಮಿಯನ್ನು ಆ ಭಾಷಣಗಳನ್ನು ಹೇಳಬೇಕು ಅಳಬೇಕು ಪಕ್ಕದಲ್ಲಿ ಬಂದವರೆಲ್ಲ ಕೂತ್ಕೊಳ್ಳೋ ಸ್ಥಿತಿಯಲ್ಲಿರಬೇಕು ಅದಕ್ಕೆ ಅಶಿಥಿಲ ಅಕ್ಷತ ಶ್ವಾಸ ವೃತ್ತವು ವಪುಷಿ ಗಮನಯೋಗ್ಯೇ ವಾ ಸಮಾಸಾದಯೇಯಂ ವೃಷಗಿರಿ ಕಟಕೇಶು ವ್ಯಂಜಯತ್ಸು ಪ್ರತೀತೈ ಈ ವೃಷಾದ್ರಿಯ ಕ್ಷೇತ್ರದ ಸುತ್ತಮುತ್ತಿನ ರಮಣೀಯ ಪ್ರದೇಶಗಳು ವ್ಯಂಜಯತ್ಸು ಕಣ್ಣಿಗೆ ಚೆನ್ನಾಗಿ ಶೋಭೆಯಾಗಬೇಕು ತಿರುಪತಿಯಲ್ಲಿ ಕಾರಲ್ಲಿ ಮೇಲೆ ಹೋಗುವಾಗ ಬಸ್ಸಲ್ಲಿ ಹೋಗುವಾಗ ವಾಹನದಲ್ಲಿ ಹೋಗುವಾಗ ವ್ಯಂಜಯತ್ಸು ಅಕ್ಕಪಕ್ಕದವರ ಜೊತೆಯಲ್ಲಿ ಮಾತನಾಡಬಾರದು ಎಲ್ಲೇ ಕೂತಿರ್ಲಿ ಕಿಟಕಿ ಕಡೆ ನೋಡ್ತಾ ಇರ್ವಿ ಅಪ್ಪ ಈ ಬೆಟ್ಟ ಎಷ್ಟು ಚೆನ್ನಾಗಿದೆ ಈ ನದಿ ಎಷ್ಟು ಚೆನ್ನಾಗಿದೆ ಸೊಣೆ ಎಷ್ಟು ಚೆನ್ನಾಗಿದೆ ಈ ಮರ ಎಷ್ಟು ಚೆನ್ನಾಗಿದೆ ಅನುಭವಿಸಬೇಕು ಮಂತ್ರ ಜಪ ಮಾಡ್ತಾ ಬದ್ರಿ ಕ್ಷೇತ್ರಕ್ಕೆ ಹೋಗುವಾಗ ಪೂರ್ತಿ ಸುದರ್ಶನ ಮಂತ್ರ ಜಪಿಸ್ತಾ ಸಿಂಗಲ್ ಸೀಟಲ್ಲಿ ಕೂತು ಬಿಟ್ಟಿದ್ದೆ ನಾನು ಯಂಜಯತ್ಸು ಪ್ರತೀತೈ ಮಧುಮಥನದಯೇ ತ್ವಂ ವಾರಿಧಾರ ವಿಶೇಷೈ ನಿನ್ನೆ ಅದಕ್ಕೆ ಸಂಬಂಧಪಟ್ಟ ಆರು ಭಾಷೆಗಳನ್ನೇ ಕೆಲವನ್ನ ತಮಗೆ ಹೇಳಿ ತೋರಿಸಿದೆ ಕೀಳರೊಳಿ ಇಳಮೈ ಕೆಡುವದನ್ ಮುನ್ನಂ ಒಳರೊಳಿ ಮಾಯೋ ಅನ್ಮರುವಿಯ ಕೋಯಿಲ್ വളരിടം പൊൽഷോൾ മാലിരം ഷോലೈ ತಳರ್ ವಿಲರಾಹಿಲ್ ಶಾರ್ವದಿಶಜಿರೆ ಬದ್ರಿ ಕ್ಷೇತ್ರಕ್ಕೂ ಅದೇ ಯೌವನ ಇರುವಾಗ ಹೋಗಬೇಕು ಮುಂದಿನ ಶ್ಲೋಕಕ್ಕೆ ಹೋಗ್ತೇನೆ ನೆನ್ನೆ ಹೇಳಿದ್ದು ತಿರುಗಿ ಇನ್ನು ಹತ್ತು ಸಲ ಇದನ್ನೇ ಹೇಳ್ತೀವಿ ನಿಮಗೆ ತೃಪ್ತಿಯಾಗೋದಿಲ್ಲ ಆದರೆ ಆದ್ರೆ ಎಲ್ಲರೂ ಒಂದು ಕಡೆ ನಿಂತ್ಕೋಬೇಕಾದ್ರಿಂದ ಮುಂದಿನ ಶ್ಲೋಕಕ್ಕೆ ಹೋಗೋಣ ಅನುಭವಿತು ಮಘೌಘಂ ನ ಅಲಮಾಗಾಮಿ ಕಾಲ ಪ್ರಶಮಯಿತುಮಶೇಷಂ ನಿಷ್ಕ್ರಿಯಾಭಿರ್ನ ಶಕ್ಯಂ ಸ್ವಯಮಿತಿ ಹೃದಯೇ ತ್ವಂ ಸ್ವೀಕೃತ ಶ್ರೀನಿವಾಸ ಶಿಥಿಲಿತಭವಭೀತಿ ಶ್ರೇಯಸೇ ಜಾಯಸೇನ್ನಃ ಇಲ್ಲಿ ದೇವರನ್ನು ಬೆದರಿಸ್ತಾರೆ ಇಲ್ಲಿಂದ ಶುರುವಾಯಿತು ಓಲ್ಡ್ ಡೆಟ್ ಅಂತ ಬ್ಯಾಂಕಲ್ಲಿರೋರು ಗೊತ್ತು ಒಂದು ಕೋರ್ಟ್ ವ್ಯವಹಾರ ಒಂದು ಬ್ಯಾಂಕ್ ವ್ಯವಹಾರ ಒಬ್ಬ ಐದು ಲಕ್ಷ ರೂಪಾಯಿ ಸಾಲ ವಸೂಲು ಮಾಡಿ ಸಾಲ ತಗೊಂಡಿದ್ದ ಒಂದು ಬ್ಯಾಂಕಿನಿಂದ ಮನೆ ಕಟ್ತೇನೆ ಅದಕ್ಕೇನೋ ಒಂದು ಫ್ಯಾಕ್ಟ್ರಿಯೋ ಮತ್ತೊಂದು ಅಡವು ಹಾಕಿರ್ತಾನೆ ಅವನಿಗೆ ಲಾಸ್ ಆಯಿತು ಐದು ಲಕ್ಷ ರೂಪಾಯಿ ಜೊತೆಗೆ ಅದು ಹದಿನೈದು ಲಕ್ಷ ರೂಪಾಯಿ ಬಡ್ಡಿ ಬೆಳೆಯಿತು ಹತ್ತು ವರ್ಷ ಆಯಿತು ಯಾವನ ಮ್ಯಾನೇಜರ್ ಲೋನ್ ಸ್ಯಾಂಕ್ಷನ್ ಮಾಡಿದ್ದ ಅವನ ಮೇಲೆ ತಗಾದೆ ಮಾಡ್ತಾರೆ ಮೇಲಿನವರು ನೀವು ಲ್ಯಾ ಲೋನ್ ಯಾಕ್ರಿ ಕೊಟ್ರಿ ಅವನಿಗೆ ನೀವು ಬೇರೆ ಊರು ಟ್ರಾನ್ಸ್ಫರ್ ಆಗಿದ್ರು ರಿಟೈರ್ ಆಗಿದ್ರು ಬಿಡೋದಿಲ್ಲ ನಿಮಗೆ ನೋಟಿಸ್ ಕೊಡ್ತಾರೆ ಮ್ಯಾನೇಜರಿಗೆ ಇದು ಬ್ಯಾಡ್ ಪಾರ್ಟಿ ಅಂತ ಗೊತ್ತಿದ್ದು ಕೊಟ್ರಲ್ಲ ಅವ್ರು ಹೇಳ್ತಾರೆ ಇದು ಬ್ಯಾಡ್ ಪಾರ್ಟಿ ಇರಲಿಲ್ಲ ಸ್ವಾಮಿ ಒಳ್ಳೆ ಚೆನ್ನಾಗಿತ್ತು ಕಂಪ್ನಿ ಇತ್ತು ಐದು ಲಕ್ಷ ಸಾಲ ನನ್ನ ಯೋಗ್ಯತೆಯಲ್ಲಿ ಐದು ಲಕ್ಷ ಸಾಲ ಕೊಡುವುದಿತ್ತು ಇಷ್ಟಿಷ್ಟು ಕೊಡ್ಬೋದು ಮ್ಯಾನೇಜರ್ಗಳು ಅದಕ್ಕೆ ಮೇಲೆ ಜನರಲ್ ಮ್ಯಾನೇಜರು ಮತ್ತೊಂದು ನಾನು ಕೊಟ್ಟಿದ್ದೀನಿ ಅವನಿಗೇನೋ ತೊಂದರೆ ಆಯಿತು ನಾನೇನು ಮಾಡಲಿ ಇಂಥದಕ್ಕೊಂದು ನಿಯಮ ಇರುತ್ತೆ ಬ್ಯಾಂಕಲ್ಲಿ ವಸೂಲು ಮಾಡೋಕೆ ಕೇಳ್ತಾರೆ ಹದಿನೈದು ಲಕ್ಷ ಒಂದು ಐದು ಒಂದು ಇಪ್ಪತ್ತು ಲಕ್ಷ ಆಯಿತು ಕೊಡಪ್ಪ ದಯವಿಟ್ಟು ಕೊಡಯ್ಯ ನಾ ಅಂತೀನಿ ಸ್ವಾಮಿ ನಾನು ಪಾಪರಾಗಿದ್ದೀನಿ ನಾನೇನು ಮಾಡಲಿ ಆವಾಗ ವಕೀಲರು ಅವ್ರನ್ನೆಲ್ಲ ಕರ್ಕೊಂಡೋಗಿ ಕಾಂಪ್ರಮೈಸ್ ಅಂತ ಒಂದು ಮಾಡ್ತಾರೆ ಐದು ಲಕ್ಷ ಅಸಲು ಹದಿನೈದರ ಬಡ್ಡಿಯಲ್ಲಿ ನಾನು ಹತ್ತು ಬಿಟ್ಟು ಬಿಡ್ತೇನೆ ಇದು ಪ್ಲಸ್ ಐದು ಇಷ್ಟನ್ನಾದರೂ ಕೊಡ್ತೀವೋ ಇಲ್ವೋ ಅದಕ್ಕೆ ವಾಯ್ದೆ ಹಾಕಿದ ಅದು ಕೊಡೋಕ್ಕಾಗಲಿಲ್ಲ ಕೋರ್ಟಲ್ಲಿ ಕೇಸಲ್ಲಿ ಹಾಕಿದರೆ ಅಲ್ಲಿ ಪಾಪರೆತ್ತಿ ಬಿಟ್ಟ ಕೈಯಲ್ಲಿ ಏನು ಮಾಡ್ಕೊಳ್ತೀರಿ ಅಷ್ಟೊತ್ತಿಗೆ ಅವನು ಫ್ಯಾಕ್ಟ್ರಿಗೆ ಇಟ್ಟರೆ ಅದು ಇದು ಎಲ್ಲ ಹೋಗಿ ಜಂಗ್ ಹಿಡಿದು ಮೆಷಿನರಿ ಎಲ್ಲ ಹೋಗಿರುತ್ತೆ ಕೊನೆಗೆ ಎಲ್ಲಿಗೆ ಬರುತ್ತೆ ಅಂದರೆ ಅದನ್ನು ಓಲ್ಡ್ ಡೆಟ್ಸ್ ಇದು ರಿಕವರಿಗೆ ಬರದೇ ಇರುವಂತಹ ಸಾಲ ಎಂಬುದಾಗಿ ಹಾಕಿ ತೀರಿಸಿ ಮಹಾರಾಯ ಹೋಗು ಅಂತ ಬಿಡ್ತಾರೆ ಅವನು ಕೊಲ್ಲಕ್ಕೆ ಬಿಡೋದಿಲ್ಲ ಲೈಬ್ರರಿ ಹೀಗೆ ದೊಡ್ಡ ದೊಡ್ಡ ಪುಸ್ತಕಗಳು ಯಾರೋ ತಗೊಂಡೋಗಿರ್ತಾರೆ ಸಾಮಾನ್ಯವಾಗಿ ಪ್ರೊಫೆಸರ್ಗಳು ರಿಟೈರ್ ಆದಮೇಲೆ ಲೈಬ್ರರಿ ಬುಕ್ಸನ್ನು ಲೈಬ್ರರಿಗೆ ವಾಪಸ್ ಕೊಡೋದಿಲ್ಲ ಎಲ್ಲೋ ನನ್ನಂತಹ ಒಬ್ಬ ಪಾಪಿ ಕೊಡ್ತಾನೆ ಐವತ್ತು ಪುಸ್ತಕ ಹತ್ತು ಪುಸ್ತಕ ಆದರೆ ಐವತ್ತು ನೂರು ಪುಸ್ತಕ ತೊಗೊಂಡು ಹೋಗ್ತಾರೆ ಕೊನೆಗೆ ಪತ್ತೇ ಇಲ್ಲ ಕ್ಯಾಟ್ಲಾಗಲ್ಲಿರುತ್ತೆ ಪುಸ್ತಕ ಅಲ್ಲಿ ಹೋಗಿ ಪುಸ್ತಕ ಇರೋ ಜಾಗದಲ್ಲಿ ನೋಡಿದ್ರೆ ಒಂದು ಕಾರ್ಡ್ ಇರುತ್ತೆ ಬುಸ್ book is lost cannot be recovered ಒಂದು ಕಾರ್ಡ್ ಇಟ್ಟಿರ್ತಾರೆ ಇಷ್ಟೇ ಎಷ್ಟೋ ಲೈಬ್ರರಿಗಳಲ್ಲಿ ಇದು ಒಂದು ರೀತಿಯಲ್ಲಿ ವಸೂಲು ಅವನು ಸತ್ಯ ಹೋಗಿದ್ರೆ ಅವನ ಕಡೆಯಲ್ಲಿ ವಸೂಲಿ ಮಾಡ್ತೀರಿ ಪುಸ್ತಕದ ಬೆಲೆ ಎರಡಾಣಿ ಇರ್ತದೆ ಇಷ್ಟಪದ ಪುಸ್ತಕ ಅದು ಯಾವುದೋ ತಾತನ ಕಾಲದ ಪುಸ್ತಕ ಅದು ಹತ್ತರಷ್ಟು ಫೈನ್ ಹಾಕಿದರೆ ಹತ್ತೆರಡು ಇಪ್ಪತ್ತಾಣೆ ಒಂದು ಕಾಲು ರೂಪಾಯಿ ಕೊಡ್ತಾನೆ ಹೊರತು ಪುಸ್ತಕ ಸಿಗೋದಿಲ್ಲ ನಿಮಗೆ ಇದರ ನ್ಯಾಯ ಏನು ಎಷ್ಟೇ ಒಬ್ಬ ಸಾಲಗಾರನಾಗಿದ್ದರೂ ಆ ಸಾಲವನ್ನು ಮನ್ನಾ ಮಾಡಬೇಕಾದ ಕಾಲ ಒಂದು ಬರ್ತದೆ ಈಗ ಬಂದು ಬಿಟ್ಟಿದೆ ಈಗ ಸಾಲ ಮನ್ನಾ ಕಾಲ ಮನ್ನಾ ಮಾಡ್ತಾರೆ ಅಂತ ಸಾಲ ತಗೊಳ್ಳೋದು ಯಾವನು ಹೆಚ್ಚು ಹೆಚ್ಚು ಸಾಲ ಮನ್ನಾ ಮಾಡಿದ ಅವನು ಹೆಚ್ಚು ಹೆಚ್ಚು ಉದಾರ ಲಿಬರಲ್ ಅವನು ಎಕಾನಮಿ ಮೇಲೆ ಬ್ಯಾಂಕಲ್ಲಿ ಇದ್ದವರು ನಿಮ್ಮ ನ್ಯಾಯನೇ ಹೇಳ್ತಾ ಇದ್ದೇನೆ ಬಹಳ ಸ್ಟ್ರಿಕ್ಟ್ ಇದ್ರು ಮೇಡಮ್ಮು ಸಿಂಡಿಕೇಟ್ ಬ್ಯಾಂಕಲ್ಲಿ ಬಹಳ ಒಳ್ಳೆ ಹೆಸರು ರಾಷ್ಟ್ರಪತಿಗಳ ಪ್ರಶಸ್ತಿ ಪಡೆದವರು ಅಂಥದ್ದೊಂದು ಕೇಸು ದಯಾ ಕೇಸು ಈಗ ಇದು ಎರಡನೇ ನಿಮ್ಗೆ ಸಂಬಂಧಪಟ್ಟಂತ ಹೇಳ್ತೇನೆ ಅನುಭವಿತು ಮಗೌಹಂ ನಾಲಮಾಗಾಮಿ ಕಾಲ ನೆನ್ನೆ ಹೇಳಿದೆ ಭಗವಂತ ಸ್ವಲ್ಪ ಹೆಚ್ಚು ಕರುಣಾಳು ದಯಾದೇವಿಯೇ ನಿಷ್ಕರುಣಿ ಅತಿವಾದ ಅಂತ ಕಾಣಿಸಿದರು ದಯಾದೇವಿ ಏನು ಮಾಡ್ತಾಳೆ ಒಬ್ಬನ ಪಾಪವನ್ನು ಪೂರ್ತಿ ಚುಕ್ತ ಮಾಡಿಬಿಡ್ತಾಳೆ ಪಾಪಗಳನ್ನು ಒದ್ದೋಡಿಸಿ ಬಿಡ್ತಾಳೆ ಗೆಟ್ ಔಟ್ ಅಂತಾಳೆ ನಿಷ್ಕರುಣಿ ಪಾಪದ ವಿಷಯದಲ್ಲಿ ಭಗವಂತ ಹೇಳ್ತಾನೆ ಪಾಪ ಮಾಡಿದ್ರೆ ಮಾಡಲಿ ಸುಮ್ಮನಿರು ಅನೇಕ ಜನ್ಮಗಳನ್ನೇ ತಲಿ ಎತ್ತಿ ಎತ್ತಿ ತೀರಿಸ್ತಾ ಹೋಗಲಿ ಎಂಬುದಾಗಿ ಆಗ ಭಗವಂತನ ಹೇಳ್ತಾರೆ ಗುರುಗಳು ಅನುಭವಿತು ಮಘೋಹಂ ನಲಮಾಗಾಮಿ ಕಾಲ ಎಷ್ಟು ಜನ್ಮ ಕೊಡ್ತೀಯ ಭಗವಂತ ಮುಂದೆ ಇರುವಷ್ಟು ಎಷ್ಟೊಂದು ಕಾಲ ಅಂತ ಇದೆ ಅಂತ ನೀನು ತಿಳ್ಕೊಂಡಿದ್ದೀಯೋ ಅಷ್ಟು ಕಾಲವನ್ನು ಕೊಟ್ಟರೂ ಈಗ ಮಾಡಿರೋ ಪಾಪಗಳನ್ನು ಅನುಭವಿಸಿ ಮುಗಿಸುವುದಕ್ಕಾಗುವುದಿಲ್ಲ ಮಹಾಂತ ಕಥೆಯಲ್ಲಿ ಹೇಳ್ತಾರೆ ಸಾಕಷ್ಟು ಕೊಬ್ಬು ರಾಶಿ ಹಾಕಿಬಿಟ್ಟು ಬೆಳಗಾಗೋದ್ರೊಳಗೆ ತಿನ್ನು ನೋಡೋಣ ಅಂತ ಹೇಳಿದ್ರೆ ಶ್ರೀನಿವಾಸನೇ ಆನೆ ರೂಪದಲ್ಲಿ ಬಂದು ತಿಂದು ಮುಗಿಸಿದ ಹೊರತು ಆ ಕಬ್ಬು ಆಗಲಿಲ್ಲ ಅಂತ ಕಥೆ ಹೇಳ್ತಾರೆ ಕೊಬ್ಬಾದರೂ ತಿನ್ಬೋದು ಪಾಪವನ್ನು ಹೇಗೆ ತಿಂತೀರಿ ಪಾಪವನ್ನು ಹೇಗೆ ಮುಗಿಸ್ತೀರಿ ಅನುಭವಿಸಿಯೇ ತೀರಿಸಬೇಕಾದ್ರೆ ಅನುಭವಕ್ಕೆ ಕಾಲ ಪ್ರಮಾಣ ಅಂತ ಮನುಷ್ಯನ ಶಕ್ತಿ ಅಂತ ಒಂದಿರ್ತದೆ ಎಲೆಯಲ್ಲಿ ಊಟ ಹಾಕಿರ್ತಾರೆ ಎಷ್ಟು ತಿನ್ಬೋದು ನಿಮ್ಮ ಜೀರ್ಣ ಶಕ್ತಿ ಇರೋ ತಿಂತೀರಿ ತಿಂದೇ ಆಗಬೇಕು ಅಂದ್ರೆ ವಾಂತಿ ಆಗುತ್ತೆ ತಿಂದೇ ತೀರಬೇಕು ಅಂತ ಬಲವಂತ ಮಾಡಿದವನೇ ವಾಂತಿ ಬೆಳೆಯಬೇಕಾಗತ್ತೆ ಶಿಕ್ಷೆ ಅವನಿಗೆ ಬರುತ್ತೆ ಕ್ಷಮಾ ಷೋಡಶಿ ಅಂತ ಒಂದು ಸ್ತೋತ್ರ ವೇದವ್ಯಾಸಾಚಾರ್ಯರು ಬರೆದದ್ದು ಹದಿನಾರು ಶ್ಲೋಕ ದೇವರನ್ನು ಬೆದರಿಸ್ತಾರೆ ಇದೇ ನ್ಯಾಯದಲ್ಲಿ ಅನುಭವಿತು ಮಗೌಘಂ ನಾಲ ಮಗಾಮಿ ಕಾಲ ಆಗಾಮಿ ಕಾಲ ಒಂದೊಂದು ಯುಗಕ್ಕೆ ಇಷ್ಟಿಷ್ಟು ವರ್ಷಗಳು ಅಂತ ಲೆಕ್ಕ ಭಗವಂತ ನೀ ಮಾಡಿದ ಕರ್ಮ ನೀನೇ ತೀರಿಸ್ಕೋ ಜೈನರಿಗೆ ನೆನ್ನೆ ಹೇಳಿದ ಹಾಗೆ ಸೊಲ್ಲೇ ಕವ್ರತ ಮೊದಲಾದನ್ನ ಹೇಳಿದಂತೆ ನೀನೇ ತೀರಿಸು ಅಂದರೆ ನಾನು ಅನುಭವಿಸ್ತೇನೆ ಆದರೆ ಬರುವ ಕಾಲ ಅಷ್ಟೂ ಸಾಕಾಗೋದಿಲ್ಲ ಪ್ರಶಮಯಿ ತುಮಶೇಷಂ ನಿಷ್ಕ್ರಿಯ ಶಕ್ಯ ನಿಷ್ಕ್ರಿಯ ಅಂದರೆ ಪ್ರಾಯಶ್ಚಿತ್ತ ಪಾಪಗಳನ್ನು ತೀರಿಸೋದಕ್ಕೆ ಎರಡು ದಾರಿ ಒಂದು ಅನುಭವಿಸಿ ತೀರಿಸಬೇಕು ಇಲ್ಲ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಪ್ರಾಯಶ್ಚಿತ್ತದಿಂದ ಕೆಲವು ರೋಗ ಬರುತ್ತೆ ಒಬ್ಬನಿಗೆ ರೋಗ ಅನುಭವಿಸಬೇಕು ಇಲ್ಲ ಔಷಧಿ ತಗೋಬೇಕು ಔಷಧಿ ತಗೊಂಡ್ರೆ ರೋಗ ಹೋಗ್ತದೆ ಆದರೆ ಹೊಸ ರೋಗ ಬರ್ತದೆ ಸೈಡ್ ಎಫೆಕ್ಟ್ ಅಂತ ಹೇಳ್ತಾರೆ ಚೈನ್ ರಿಯಾಕ್ಷನ್ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದು ಕೊಡ್ತಾರೆ ಅದಕ್ಕೆ ಇನ್ನೊಂದು ಚೈನ್ ಬರ್ತದೆ ವೈದ್ಯರು ಬೇಕಂತ ಮಾಡೋದಿಲ್ಲ ಇದು ಈ ಅಲೋಪತಿಯಲ್ಲಿರುವಂತಹ ದೊಡ್ಡ ರೋಗ ಇದು ಒಬ್ರು ನಿಷ್ಪತ್ತಿ ಹೇಳಿದರು ಅಲೋಪತಿ ಶಬ್ದಕ್ಕೆ ಈ ಗ್ರೀಕ್ ಭಾಷೆ ಈ ಅಲೋಪತಿ ಶಬ್ದಕ್ಕೆ ಅರ್ಥ ಏನು ಅಂದರೆ ದಿ ಅದರ್ ಮೆಡಿಸನಲ್ ಸಿಸ್ಟಮ್ ಅಂತ ದಿ ಅದರ್ ಮೆಡಿಸನಲ್ ಅಂದ್ರೆ ಮೊದಲಿದ್ದಿದ್ದು ಆಯುರ್ವೇದ ಅದೇ ಒರಿಜಿನಲ್ ಸಿಸ್ಟಮ್ ಹರ್ಬಲ್ ಮೆಡಿಸನ್ ಇದರಲ್ಲಿ ಸ್ವಲ್ಪ ನಿಧಾನವಾದರೂ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅಂತ ಹೇಳ್ತೇವೆ ತತ್ಕರ್ಮಾನುಷ್ಠಾನದಲ್ಲಿ ಪ್ರಶಮೀತಮಶೇಷಂ ನಿಷ್ಕ್ರಿಯಾಭಿರ್ನ ಶಕ್ಯಂ ಪ್ರಾಶ್ಚಿತ್ತ ಮಾಡಿಕೊಳ್ಳೋದಕ್ಕೂ ಆಗದೇ ಇರುವಂತಹ ಪಾಪಗಳಿವೆ ತೀರಿಸಿ ಮುಗಿಸೋದಕ್ಕೂ ಆಗದೆ ಇರುವಷ್ಟು ಪಾಪಗಳಿವೆ ಆದ್ರಿಂದ ದಯ ಎರಡು ಕೈ ಎತ್ತಿಬಿಟ್ಟಿದ್ದೇನೆ ತಾಯಿ ನಾನು ಸ್ವಯಮಿತಿ ದಯೇ ತ್ವ ಸ್ವೀಕೃತ ಶ್ರೀನಿವಾಸ ನೀನು ಶ್ರೀನಿವಾಸನನ್ನು ಸ್ವೀಕಾರ ಮಾಡು ತಾಯಿ ನಿನ್ನ ದೊಡ್ಡ ತೋಳುಗಳಿಂದ ಭಗವಂತನನ್ನು ಆಲಿಂಗನ ಮಾಡಿಕೊಂಡು ಅಪ್ಪ ಅವರು ತೀರ್ಕ ಮುಡಿಯಾದ ಪಾವಂ ಅನುಭವಿಸಿ ಮುಡಿಕೆಯಾದ ಪಾವಂ ಎಪ್ಪಡಿ ಯಾವುದು ಕ್ಷಮೆ ಶೈದು ಬಿಡುವು ಅವನನ್ನು ನೀನು ಹೇಳು ವಶ ಮಾಡಿಕೊಂಡಿದ್ದೀಯೇ ಶ್ರೀಕೃತ ಶ್ರೀನಿವಾಸ ಶಿಥಿಲಿತ ಶಿಥಿಲಿತಭವಭೀತಿः ಶ್ರೇಯಸೇ ಶಿಥಿಲಿತ ಭವಭೀತಿ ನನ್ನನ್ನು ಏನು ಮಾಡಬೇಕು ಭವಭೀತಿ ಮತ್ತೆ ಹುಟ್ಟಬಹುದು ನಾನು ಎಂಬುವ ಭಯವನ್ನು ಶಿಥಿಲ ಮಾಡಬೇಕು ನನಗೆ ಈಗಿಂದೀಗ ಮೋಕ್ಷ ಕೊಟ್ಬಿಟ್ರೆ ನಿನಗೆ ಒಳ್ಳೆಯದು ಯಾಕೆ ಮುಂದಿನ ಸಲ ಪಾಪ ಮಾಡುವ ಆಪರ್ಚುನಿಟಿ ನನಗಿರೋದಿಲ್ಲ ಅಮ್ಮ ನೀ ನನ್ನ ಮೇಲೆ ಕಣ್ಣೀರು ಸುಸೋ ಪ್ರಸಂಗವಿಲ್ಲ ಯಜಮಾನರ ಮೇಲೆ ಒತ್ತಡ ಹಾಕೋ ಪ್ರಸಂಗ ಇಲ್ಲ in your interest you have to save me ಆಗಿದೆ ನೋಡಿ ಇದು in your own interest you have to save me ಶಿಥಿಲಿತ ಭವಭೀತಿ ಶ್ರೇಯಸೇ ಜಾಯಸೇನ್ನ ವಸೂಲಿಯಾಗದ ಹಣ ಕೋರ್ಟ್ ತೀರ್ಪಿತ್ರು ವಸೂಲಿಯಾಗದೆ ಇರುವಂತಹದ್ದು ಪಾರ್ಟಿ ಪಾಪರ್ ಎತ್ತಿದ್ದು ಮರ್ಚೆಂಟ್ ಆಫ್ ಎನಿಸ್ ಕಥೆ ಅವತ್ತೆಲ್ಲ ಹೇಳಿದ್ದೇನೆ ವ್ಯಾಖ್ಯಾನದಲ್ಲಿ ಅದನ್ನು ಬರೆದಿದ್ದಾರೆ ಮುಂದಿನ ಶ್ಲೋಕಕ್ಕೆ ಹೋಗ್ತೇನೆ ಫಲ ವಿತರಣ ದಕ್ಷಂ ಈಗ ಶುರುವಾಯಿತು ಕೋರ್ಟ್ ಸೀನು ನನ್ನಂತಹ ಒಬ್ಬ ಅಪರಾಧಿಯನ್ನ ಭಗವಂತನ ಒಡ್ಡೋಲಗದಲ್ಲಿ ಆಸ್ಥಾನದಲ್ಲಿ ತಲ್ಲಿ ನಿಲ್ಲಿಸಿದ್ರು ಎರಡು ಕೈಯಲ್ಲಿ ಸರ್ಪಳಿ ಹಾಕಿ ನಿಲ್ಲಿಸಿದ್ರು ಇದು ಯಮಲೋಕ ಅಲ್ಲ ಯಮಲೋಕದ ವಿಚಾರಣೆ ಎರಡು ನಿಮಿಷ ಮೂರು ನಿಮಿಷದಲ್ಲಿ ಮುಗಿದೋಗುತ್ತೆ ಅವನ ಪಾರ್ಟಿ ಡಿಫೆಂಡೆಂಟ್ಗೆ ಬಹಳ ಹೇಳೋದಿರೋದೇ ಇಲ್ಲ ಏನಯ್ಯ ಈ ಪಾಪ ಮಾಡಿದೆಯೇನಯ್ಯ ಅಂದ್ರೆ ಹೂನುಕ್ಕೂ ಶಕ್ತಿ ಇರೋಲ್ಲ ಅವನಿಗೆ ಚಿತ್ರಗುಪ್ತ ಅಕೌಂಟ್ ಬುಕ್ಸ್ ಇಟ್ಟಿರ್ತಾನೆ ಪಾವಿ ತಳುವೆನ ನೈಮಿಷಾರಣ್ಯ ಭಾಷೆದಲ್ಲಿ ತಿರುಮಂಗಿ ಆಡುವೆ ಹೇಳುವಂತೆ ಪರಸ್ತ್ರೀಯನ್ನು ತಬ್ಬಿಕೊಂಡಿದ್ಯಲ್ಲ ಎಲ್ಲಿ ಕಬ್ಬಿಣದ ಕಂಬ ಉರಿತಾ ಇದೆ ತಬ್ಬಿಗೋ ನೋಡೋಣ ಎಂಬುದಾಗಿ ತೊಳ್ತಾರೆ ಒಬ್ಬರು ಕುಶೋದ್ಯ ಮಾಡಿದರು ಪಂಡಿತರ ಸಭೆಯಲ್ಲಿ ನಾ ಕೊನೆಯಲ್ಲಿ ಬರ್ತೇನೆ ಎಂದಂತೆ ಮುಂದೆ ಇದ್ದವರೆಲ್ಲ ತಬ್ಬಿಕೊಂಡು ತಬ್ಬಿಕೊಂಡು ಆ ಕಂಬವನ್ನು ಅದರ ಉರಿಯೆಲ್ಲ ಮೇಲೆ ಕೊನೆಯಲ್ಲಿ ಬರ್ತೀನಿ ಅಂತ ಹೇಳಿದನಂತೆ ಇದು ಹಾಸ್ಯ ಮಾಡೋ ಪ್ರಸಂಗವೇ ಮಹಾರಾಯರೇ ಹುಬ್ಬಳ್ಳಿಯಲ್ಲಿ ದೊಡ್ಡ ಮೈದಾನದಲ್ಲಿ ಉಪನ್ಯಾಸ ಹೇಳುವಾಗ ನರಕ ಶಿಕ್ಷೆ ಎಷ್ಟು ಗಂಭೀರವಾದ ಪ್ರಮೇಯ ಹುಡುಗಾಟದಂತ ಹೇಳ್ತಾರೆ ಯಮಲೋಕದಲ್ಲಿ ಹಾಗೆಲ್ಲ ಆಪರ್ಚುನಿಟಿ ಕೊಡೋದಿಲ್ಲ ನಿಧಾನವಾಗಿ ನೇಣು ಹಾಕೋಣ ಅಫ್ಸಲ್ ಗುರುವಿಗೆ ಕಚಡ ಸರ್ಕಾರದವ್ರು ಮಾಡೋ ಕೆಲಸ ಇದು ಯಮಲೋಕದಲ್ಲಿ ಹಾಗಿಲ್ಲ ಅವನು ನ್ಯಾಯ ವಿಚಾರಣೆ ಧರ್ಮನಿಷ್ಠ ಮೂರ್ತಿ ಯಮನಿಗೆ ಧರ್ಮಮೂರ್ತಿ ಧರ್ಮರಾಜ ಅಂತ ಹೆಸರು ಆದರೆ ಯಮಲೋಕದ ವಿಚಾರಣೆ ಬಹಳ ಕಾಲ ಆಗೋದಿಲ್ಲ ಭಗವಂತನ ಇವನ ಇವನೊಬ್ಬ ಭಕ್ತ ಆದರೂ ತಪ್ಪು ಮಾಡಿದ್ದಾನೆ ವಿಚಾರಣೆ ಮಾಡುವಾಗ ಭಗವಂತ ಅವನಿಗೆ ಇಪ್ಪತ್ತೆಂಟು ಜ್ಞಾನ ಸರ್ವಜ್ಞಾನ ಈ ಕಡೆ ಆ ಕಡೆ ಮಂತ್ರಿಗಳಿದ್ದಾರೆ ಸಹಾಯಕರಿದ್ದಾರೆ ಪಶ್ಚಿಮ ದೇಶದಲ್ಲಿ ಜೋರಿ ಜಡ್ಜ್ಮೆಂಟ್ ಅಂತ ಹೇಳ್ತಾರೆ ಜೌರಿ ಅಂದರೆ ಸಭೆಯಿಂದ ಆರಿಸಲ್ಪಟ್ಟಂತಹ ತಿಳುವಳಿಕೆಯುಳ್ಳಂತಹ ಗಣ್ಯರಾದಂತಹ ಒಂದು ನಾಲ್ಕೆಂಟು ವ್ಯಕ್ತಿಗಳು ಕೂತಿರ್ತಾರೆ ಅವರಿಗೊಪ್ಪಿಸಬೇಕು ಇದನ್ನು ಇವನಿಂತಿಂತ ತಪ್ಪು ಮಾಡಿದ್ದಾನೆ ಒಕ್ಕೋತ ಅವನಿಗೇನು ಶಿಕ್ಷೆ ಕೊಡ್ಬೋದು ಭಗವಂತನಿಗೆ ಜೋರಿ ಬೇಕು ಅಸಿಸ್ಟೆಂಟ್ಸು ಆ ಜೋರಿಗಳು ಯಾರು ಭಗವಂತನ ಗುಣಗಳೇ ಜೋರಿಗಳು ಯಾವುದು ಜ್ಞಾನ ಶಕ್ತಿ ಬಲವೀರ್ಯ ತೇಜಸ್ಸು ಐಶ್ವರ್ಯ ಪರ್ಸಾನಿಫೈ ಮಾಡ್ಕೊಂಬಿಡಿ ಭಗವಂತನ ಗುಣಗಳೆಲ್ಲ ಒಂದು ಕಡೆಯಲ್ಲಿ ಅಪೀಲ್ ಯಾರಿಗಾರು ಕೊಡೋದಿದ್ರೆ ಶ್ರೀದೇವಿ ಭೂದೇವಿ ಇವರು ಇನ್ನೊಂದು ಕಡೆ ನಿಂತಿದ್ದಾರೆ ಅಪರಾಧಿ ಕಟಕಡೆಯಲ್ಲಿ ನಿಂತಿದ್ದಾನೆ ಆ ಭಗವಂತನ ಕೈ ಜೋಡಿಸಿ ಹೇಳ್ತಾನೆ ನಮ್ಮ ಗುರುಗಳು ಹೇಳಿದ ಮಾತನ್ನ ಸ್ವಾಮಿ ಫಲ ವಿತರಣ ದಕ್ಷಂ ನಿನ್ನಲ್ಲಿ ತಪ್ಪಿಲ್ಲ ಯಾರಿಗೇನು ಶಿಕ್ಷೆ ಕೊಡಬೇಕು ಯಾರಿಗೇನು ಒಳ್ಳೆಯ ಫಲವನ್ನು ಕೊಡಬೇಕು ಅದನ್ನೇ ಕೊಡತಕ್ಕವನು ನೀನು ವಿತರಣ ದಕ್ಷಂ ಅವತ್ತು ಹೇಳಿದೆ ನಾನು ವಿತರಣೆ ಅಪರಾಧಿ ಒಬ್ಬ ಶಿಕ್ಷೆ ಒಬ್ಬರಿಗಲ್ಲ ಅಕಸ್ಮಾತ್ ಶಿಕ್ಷೆ ಕೊಡೋದಲ್ಲ ಆಸ್ಪತ್ರೆಯಲ್ಲಿ ನಿಜವಾಗಿ ಯಾವನೋ ರೋಗಿ ಯಾವನಿಗೋ ಅದೆಲ್ಲ ಡಯಾಗ್ನೋಸಿಸ್ ಮಾಡಿ ಇಂಥ ದಿವಸ ಆಪರೇಷನ್ನು ಆ ಹೊತ್ತಿಗೆ ಆ ಜಾಗದಲ್ಲಿ ಇನ್ಯಾವನೋ ನಿಂತಿದ್ದ ಹೊಟ್ಟೆ ನೋವು ಬಂದಾಗಿ ಮೂರು ಮೂಗಿನ ರೋಗದವನು ನಿಂತಿದ್ದ ಅವನಿಗೆ ಕರ್ಕೊಂಡೋಗಿ ಹೊಟ್ಟೆ ಆಪರೇಷನ್ ಮಾಡಿದರು ರಾಂಗ್ ಡಯಾಗ್ನೋಸಿಸ್ ರಾಂಗ್ ಪೇಷಂಟ್ ಇದೆಲ್ಲ ಕೇಳ್ತೀವಿ ನಾವು ಆಮೇಲೆ ಸಾರಿ ಈ ಏನಂತ ಅದಕ್ಕೆ ಬರೆಸ್ಕೊಳ್ತಾರೆ ಈಗ ಅಮೆರಿಕಾದ ಡಾಕ್ಟರ್ಗಳು ಪ್ರಾಣ ತೆರಬೇಕಾಗುತ್ತೆ ರೋಗಿಗಳು ಎಷ್ಟು ಜೋರಾಗಿರ್ತಾರೆ ಅಂದರೆ ಕೇಸ್ ಅದು ಅಲ್ಲಿ ಆಸ್ಪತ್ರೆ ನಡೆಸೋರೆಲ್ಲ ಯಹೂದ್ಯರು medical profession is in the hands of the Jews ಲಕ್ಷಾಂತರ ಕೋಟ್ಯಾಂತರ ಡಾಲರ್ ಡ್ಯಾಮೇಜ್ ಕೊಡಬೇಕಾಗುತ್ತೆ ಅದು ಭಗವಂತ ಹಾಗಿಲ್ಲ ಫಲವಿತರಣ ದಕ್ಷಂ ಅನಭಿಜ್ಞಂ ಇವನು ನಮ್ಮವನು ಅಂತ ಸ್ವಲ್ಪ ಶಿಕ್ಷೆ ಕಮ್ಮಿ ಮಾಡಬೇಕು ಇವನು ಅಲ್ಪಸಂಖ್ಯಾತರವನು ಬೇರೆ ದೇಶದಿಂದ ಬಂದವನು ನೋ ಕನ್ಸಿಡರೇಷನ್ ಅಪರಾಧಿ ಅಪರಾಧಿಯೇ ಅವ ಹಿಂದೂ ಆದರೂ ಅಷ್ಟೇ ಮುಸ್ಲಿಂ ಆದರೂ ಅಷ್ಟೇ ಜೈನ ಆದರೂ ಅಷ್ಟೇ ತುಳು ಮಾತಾಡಿದ್ರು ಅಷ್ಟೇ ತಮಿಳು ಮಾತಾಡಿದ್ರು ಅಷ್ಟೇ ಪ್ರಾಣಿ ಪಕ್ಷಿ ಪಶು ಆದರೂ ಅಷ್ಟೇ ತರಣ ದಕ್ಷಂ ಡಿ ರಾಮಸ್ವಾಮಿ ಹೆಂಗಾರಂತೊಬ್ರು ಮೊದಲಾಸ್ ವಕೀಲರು ಶತಕದ ಮೇಲೆ ಕಾಮೆಂಟ್ರಿ ಬರೆದಿದ್ದಾರೆ ಇದು ಸೆಷನ್ಸ್ ಕೋರ್ಟ್ ಇದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಸಿವಿಲ್ ಕೋರ್ಟ್ ಆದರೆ ಮುಂದೆ ತಳ್ಬೋದು ವಾಯ್ದೆ ತಗೊಂಡು ಸೆಷನ್ಸ್ ಕೋರ್ಟ್ ಅದು ಒಬ್ಬನ ಜೀವನದ ಪ್ರಶ್ನೆ ಆದ್ದರಿಂದ ಭಗವಂತನಲ್ಲಿ ಆಕ್ಷೇಪವಿಲ್ಲ ಫಲ ವಿತರಣದಕ್ಷಂ ಪಕ್ಷಪಾತಾನ ವಿಜ್ಞಂ ಪ್ರಗುಣಮನು ವಿಧೇಯಂ ಪ್ರಗುಣಮನು ವಿಧೇಯಂ ಅವನು ಭಗವಂತನು ವಿಧೇಯ ಅವನು ಉದ್ದಂಡ ನ್ಯಾಯಮೂರ್ತಿ ಅಲ್ಲ ಏ ಜೂರಿ ಏನಾರು ಹೇಳ್ಕೊಳ್ಳಿ ನೀವೇನಾರು ಹೇಳ್ಕೊಳ್ಳಿ ಲಾ ಬುಕ್ಸ್ ಏನಾರು ಹೇಳ್ಕೊಳ್ಳಿ ನನ್ನ ಮನಸ್ಸಿಗೆ ಬಂದಿದ್ದೇ ನಾನು ಮಾಡಿದೆ ಅವನು ಔರಂಗಜೇಬ ಅಲ್ಲ ಭಗವಂತ ಡೆಸ್ಪಾಟ್ ಅಲ್ಲ ಅವನು ಮನು ವಿಧೇಯಂ ಪ್ರಾಪ್ಯ ಸಹಾಯಂ ಚೀಫ್ ಅಡ್ವೈಸರ್ ಲಕ್ಷ್ಮೀ ಲಕ್ಷ್ಮೀದೇವಿ ಕೂತಿದ್ದಾಳ ಪಕ್ಕದಲ್ಲಿ ಕರುಣಾಮಿಬ ರೂಪಿಣಿ ಆರಂಭದಲ್ಲೇ ಹೇಳಿದ್ದಾರೆ ಸೇರಿದ್ದ ಸಮಾಜ ಯಾವುದು ಜೂರಿ ಮಹತಿ ಗುಣ ಸಮಾಜೇ ಅದು ಮಹತ್ತಾದ ಸಮಾಜ ಭಗವಂತನ ಗುಣ ಸಮೃದ್ಧಿ ಇರತಕ್ಕದ್ದು ಮಾನಪೂರ್ವಂ ದಯೆ ದಯೆ ಬರ್ತಾಳೆ ದಯೆ ಬರುವ ಹೊತ್ತಿಗೆ ವಿಚಾರಣೆ ಎಲ್ಲ ಮುಗಿದಿದೆ ಏನಯ್ಯ ಇಷ್ಟು ಕೊಲೆ ಮಾಡಿಯ ದೇವರಿಲ್ಲ ಅಂತ ಹೇಳಿಯ ಇಲ್ಲ ಅಂತ ಹೇಳಿಯ ಇದ್ದ ನನ್ನಲ್ಲಿ ಗುಣ ಇಲ್ಲ ಅಂತ ಹೇಳಿಯ ದೇವಸ್ಥಾನಕ್ಕೆ ಹೋದ್ರೆ ಪಾಪ ಬರುತ್ತೆ ಅಂತ ಹೇಳಿಯ ದೇವಸ್ಥಾನ ನಾಶ ಮಾಡೋದಕ್ಕೆ ಸಹಾಯ ಮಾಡಿದೀಯ ಬ್ರಾಹ್ಮಣರ ಭೂಮಿ ಕಿತ್ಕೊಂಡ್ಯಾ ವೈದಿಕ ಯಜ್ಞಗಳನ್ನು ಹಾಳು ಮಾಡಿದ್ಯಾ ನೀನು ತಲೆ ಕರ ಉತ್ತರ ಏನು ಹೇಳ್ತಾನೆ ಪಾಪಿಯಾದವನು ಈಗ ಶ್ರೀದೇವಿ ಭೂದೇವಿಯರು ಸೈಲೆಂಟ್ ಅವನು ಒಪ್ಕೊಳ್ತಾ ಇದ್ದಾನೆ ಅವನಿಗೇನು ಮಾಡೋಕೆ ಬರೋದಿಲ್ಲ ಇವನು ಫಲ ವಿತರಣ ದಕ್ಷ ಇನ್ನೇನು ಜಡ್ಜ್ಮೆಂಟ್ ಬರೀಬೇಕು ಸೈಡ್ ವಿಂಗ್ಸಿಂದ ಬರ್ತಾಳೆ ದಯಾದೇವಿ ಪೋರ್ಷಿಯಾ ಬಂದ ಹಾಗೆ ಮಾನಪೂರ್ವಂ ದಯೇತ್ವಂ ಇವರಾಣರಂದು ಬಂದು ಮಾನಪೂರ್ವಂ ಮೈಲಾರ್ಡ್ ಅಂದು ಅಲ್ಲಿಂದ ಬಹುಮಾನಪೂರ್ವವಾಗಿ ಸ್ವಾಮಿ ನ್ಯಾಯಾಧೀಶರೇ ಒಂದು ಕ್ಷಣ ಪ್ರತಿವದಸಿ ಯಥಾರ್ಹಂ ಪಾಪ್ಮನಾಂ ಮಾಮಕಾನಾಂ ನನ್ನಂತಹ ಪಾಪಿಗಳಿಗೆ ಪ್ರತಿವದಸಿ ಅಯ್ಯೋ ಪಾಪ ಈ ಡಿಫೆಂಡೆಂಟ್ ವಕೀಲರಿಲ್ಲ ನೀವೇ ಸರ್ಕಾರದವರು ಗತಿ ಇಲ್ಲದೆ ಇದ್ದವನಿಗೆ ಒಂದು ಡಿಫೆಂಡೆಂಟ್ ವಕೀಲ್ ಲಾಯರ್ನ ಕೊಟ್ಟು ಮಾಡಬೇಕಾಗಿತ್ತು ಕೊಟ್ಟಿಲ್ಲ ಅವನು ಬಡವ ಫೀಸ್ ಕೊಡೋ ಶಕ್ತಿ ಇಲ್ಲ ಇದು ನಾನು ಬಂದಿದ್ದೇನೆ ಸ್ವಾಮಿ ಅಪ್ಪಣೆ ಆದರೆ ಅವನು ಪರ ವಕಾಲತ್ತನೋ ಹೀಗೆ ನಾನು ಮಾತನಾಡ್ತೇನೆ ಎಸ್ ಪ್ರೊಸೀಡ್ ಭಗವಂತ ಎಂಥ ಸೀಟ್ ಕೊಟ್ಟಿದ್ದ ನೋಡಿ ಒಳ್ಳೆ ಹೊತ್ತಿಗೆ ಬಂದಿದ್ದೀರಲ್ಲೂ ಏಳು ದಿವಸ ಉಪನ್ಯಾಸಕ್ಕಿಲ್ಲದೆ ಇದ್ದವರು ಇವತ್ತು ಜಮಾಡಿಸಿದ್ದಾರೆ ಉಪನ್ಯಾಸ ಏರ್ಪಡಿಸಿದವರು ಈ ಶ್ಲೋಕ ಎಂಥ ಶ್ಲೋಕ ಫಲವಿತರಣ ದಕ್ಷಂ ಪಕ್ಷಪಾತಾನಭಿಜ್ಞಂ ಮನುವಿಧೇಯಂ ಪ್ರಾಪ್ಯ ಪದ್ಮ ಸಹಾಯಂ ಮಾತಿಗುಣ ಸಮಾಜೇ ಮಾನಪೂರ್ವಂ ದಯೇತ್ವಂ ಪ್ರತಿವದಸಿ ಯಥಾರ್ಹಂ ದಯಾದೇವಿಗೆ ಅಪ್ಪಣೆ ಕೊಟ್ಟ ಭಗವಂತ ಹಾಗಂತ ಬಾಯಿಗೆ ಬಂದಾಗ ಹೇಳ್ತಾಳೆ ಅಂದರೆ ಯಥಾರ್ಹಂ ಆ ಜೂರಿಗಳು ಹೇಳದೇ ಇದ್ದದ್ದು ಭಗವಂತನ ಗಮನಕ್ಕೂ ಬರದೇ ಇದ್ದದ್ದು ಶ್ರೀದೇವಿ ಭೂದೇವಿಯರ ಗಮನಕ್ಕೂ ಬರದೇ ಇದ್ದದ್ದು ಓವರ್ ಸೈಟ್ ಆಗಿರುವುದು ಅವರು ಬಿಟ್ಟದ್ದನ್ನು ಯಥಾರ್ಹಂ ಪಾಪ್ಮನಾಂ ಮಾಮಕಾನ ಅಂದರೆ ಎಷ್ಟು ನಾಜೂಕಾಗಿ ಹೇಳಿದರು ಭಗವಂತನ ನ್ಯಾಯ ವಿತರಣೆಯಲ್ಲಿ ತಪ್ಪಿಲ್ಲ ದಂಡನೆ ಮಾಡಿದರೂ ತಪ್ಪಿಲ್ಲ ಆದರೆ ಕರುಣೆ ಎಂಬುದನ್ನು ತೋರಿಸದೇ ಇದ್ರೆ ನ್ಯಾಯಕ್ಕೆ ಅರ್ಥವಿಲ್ಲ ಜಸ್ಟಿಸ್ ಟೆಂಪರ್ಡ್ ವಿತ್ ಮರ್ಸಿ ಅವತ್ತು ಹೇಳಿದೆ ಶಂಗಣ್ ಅಂಗಣ್ ಅವನನ್ನೇ ಪಾಶುರದಲ್ಲಿ ಹೇಳಿ ತೋರಿಸಿದೆ ಕಿಂಕಿಣಿವ ಚೈದ ತಾಮರೈ ಪೂಪೋಲೆ ಶಂಗಣ್ ಚಿರಿದೆ ಎಮ್ಮೆ ವಿಳಿಯಾವೋ ಸ್ವಾಮಿ ನಿನ್ನ ಕಣ್ಣು ಸ್ವಲ್ಪ ಕೊನೆಯಲ್ಲಿ ಕೆಂಪಾಗಿದೆ ರಾಮು ಲೋಚನ ಹಾಗೆ ಆದ್ರೆ ಏನಾಯಿತು ಚಕ್ರವರ್ತಿನಿ ಸೀತಾದೇವಿಯ ಎದೆಯ ಮಾಂಸವನ್ನು ರಾಮನ ಎದುರಿಗೆ ಹರಿಯಿತಲ್ಲ ಅಂತ ಮಲಗಿದ ಜಾಗದಲ್ಲಿದ್ದ ಒಂದು ದರ್ಬೆ ಹುಲ್ಲನ್ನು ತೆಗೆದು ಕಾಗೆ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟ ಫಲವಿತರಣ ದಕ್ಷಂ ನಾವು ಕೇಳ್ತೇವೆ ಏನು ಕಾಗೆ ಮೇಲೆ ಯಾರು ಬ್ರಹ್ಮಾಸ್ತ್ರ ಬಿಡ್ತಾರಿಯ ರಾಮ ಏನಪ್ಪ ದಶರಥನ ಪುತ್ರ ನೀನು ಸೀತಾಪತಿ ಕಾಣು ಕೊಸ್ತಕ ಹಾಗೆ ಮೇಲೆ ಬ್ರಹ್ಮಾಸ್ತ್ರ ಭೇಟಿಯಲ್ಲ ಅವನು ಮಾಡಿ ತಪ್ಪೆಂಥದ್ದು ಚಕ್ರವರ್ತಿನಿ ಎದೆಯಲ್ಲಿ ಮಾಂಸ ಕೊಕ್ಕಿದ್ದಾನೆ ರಾವಣನಾದರೆ ಕಾಮದೃಷ್ಟಿಯಿಂದ ನೋಡಿದ ಕಾಕಾಸುರ ಮಾಂಸ ದೃಷ್ಟಿಯಿಂದ ನೋಡಿದ ವ್ಯತ್ಯಾಸ ಬಹಳ ಇಲ್ಲ ಸೀತೆಯನ್ನು ಮುಟ್ಟಿದ ಸ್ಪರ್ಶ ಮಾಡಿದ ಚಂಡಾಳ ಅದು ಎಳೆದೇ ಬಿಟ್ಟ ಮಾಂಸವನ್ನು ಒಂದು ಎಳೆಯನ್ನ ಮತ್ಕೃತೆ ಮಾತ್ರೇತು ಬ್ರಹ್ಮಾಸ್ತ್ರಂ ಸಮಯೋಜಿತಂ ಅದು ಹೋಯ್ ತಟ್ಟಿಸ್ಕೊಂಡು ಹೋಯ್ತು ಕಾಗೆ ಮೇಲೆ ಬ್ರಹ್ಮಾಸ್ತ್ರ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳ್ತೇವೆ ಕೃಷ್ಣಾವತಾರದಲ್ಲಿಲ್ಲ ಈ ಲೀಲೆ ಕೃಷ್ಣಾವತಾರದಲ್ಲಿ ಅನ್ನು ನೋಡ್ತೀರಿ ಅಪ್ಪ ರಾಮಾವತಾರದಲ್ಲಿ ಇಂಟೆನ್ಸಿಟಿ ನೋಡ್ತೀರಿ ಆಳವಾದ ಸಮುದ್ರದ ಒಳಕ್ಕೆ ಹೋದಂತೆ ಕರುಣಾ ಸಮುದ್ರ ಮತ್ತೇನು ಮಾಡಬೇಕು ಎಲ್ಲ ಕಡೆ ಹೋದ ಇಂದ್ರನ ಲೋಕಕ್ಕೆ ಹೋದ ವರುಣಲೋಕಕ್ಕೆ ಹೋದ ಕೈಲಾಸಕ್ಕೆ ಹೋದ ತ್ರೀನ್ ಲೋಕಾನ್ ಸಮತಿಕ್ರಮ್ಯ ಮೂರು ಲೋಕ ಸುತ್ತಿಕೊಂಡು ಬಂದ ಸುರೈಶ್ಚ ಸಮಹರ್ಷಿಭಿ ಸಪಿತ್ರಾಚ ಪರಿತ್ಯಕ್ತಃ ಒಂದು ಪ್ರಸಂಗ ಸಾಕು ಪಿತ್ರಾಚ ಹಾಕಿದ್ರು ತಂದೆಯೂ ಕೈ ಬಿಟ್ಟ ತಂದೆ ಕೈ ಬಿಡೋವನಲ್ಲ ಮಕ್ಕಳು ತಪ್ಪು ಮಾಡಿದ್ರು ನನ್ನ ಮಕ್ಕಳು ತಪ್ಪು ಮಾಡಲಿಲ್ಲ ಅಂತ ಹೇಳ್ತಾರೆ ರಾಜಕಾರಣದಲ್ಲಿ ಕಳ್ಳ ಸುಳ್ಳರ ನ್ಯಾಯ ನೋಡಿದ್ದೀರಿ ನನ್ನ ಮಗ ಅಂಥವನಲ್ಲ ಮಗನಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ ತಂದೆ ಇಂದ್ರ ಹೇಳಿದ ಅವನಿಗೂ ಸದ್ಬುದ್ಧಿ ಇದ್ದ ಕಾಲ ಲೇ ಜಯಂತ ಕಾಗೆ ವೇಷ ಹಾಕ್ಕೊಂಡಿದ್ದೀಯ ನೀನು ಒಳಗೆ ಸೇರಿಸಿದ್ರೆ ರಾಮನ ಹತ್ರ ಹೋಗಿ ನನ್ನ ಮಗ ಬಿಟ್ಬಿಡಿ ಅಂತ ಹೇಳಿದ್ರೆ ನನ್ನ ಅಧಿಕಾರ ಹೋಗಿಬಿಡುತ್ತೆ ಡಿಸ್ಮಿಸ್ ಮಾಡಿಬಿಡ್ತಾನೆ ತಂದೆಯೇ ಮೊದಲು ಕೈಬಿಟ್ಟ ಎಲ್ಲ ಆಶ್ರಯ ಇತ್ತು ಚ ಪರಿತ್ಯಕ್ತ ಸುರೈಶ್ಚ ಸಮಹರ್ಷಿಭಿ ಎಲ್ಲ ದೇವತೆಗಳು ಅಶ್ವಿನಿ ಯಮಧರ್ಮ ಮೊದಲುಕೊಂಡು ಕೈ ಬಿಟ್ಟರು ಯಮಲೋಕಕ್ಕೂ ಹೋಗಿ ಬಂದ ಋಷಿಗಳೆಲ್ಲ ಕೈ ಬಿಟ್ಟರು ಸಪ್ತರ್ಷಿಗಳ ಕೈ ಬಿಟ್ಟರು ತ್ರಿಲೋಕಾನ್ ಸಂಪರಿಕ್ರಮ್ಯ ಮೂರು ಲೋಕಗಳನ್ನು ಸುತ್ತಿದ ಆ ಒಂದು ಕಾಗೆಗೆ ರೆಕ್ಕೆಯಲ್ಲಿ ಎಷ್ಟು ಶಕ್ತಿ ಇರಬಹುದು ಶಕ್ತಿ ಮೀರಿ ಜೀವ ಉಳಿಸ್ಕೋಬೇಕು ಅಂತ ಆಸೆಯಿಂದ ಸುತ್ತಿತು ಸುತ್ತಿತು ಬ್ರಹ್ಮಾಸ್ತ್ರ ಪಾಠ ಹೇಳಿತು ಬ್ರಹ್ಮಾಸ್ತ್ರ ಗುರುವಾಯಿತು ಅವನಿಗೆ ರಾಮ ಇದ್ದ ಚಿತ್ರಕೂಟದ ದಿಕ್ಕನ್ನು ಬಿಟ್ಟು ಬೇರೆ ಕಡೆ ತಿರುಗಿದ್ರೆ ಕೊಡುತ್ತಾ ಹತ್ರ ಹೋಗುವುದು ಬೆನ್ನ ಹಿಂದೆ ಬೈ ಎಕ್ಸ್ಪರಿಮೆಂಟ್ ಏನು ತಿಳ್ಕೊಂಡ ರಾಮನ ಕಡೆಗೆ ಹೊರಟ್ರೆ ಶಾಂತವಾಗುತ್ತೆ ಅಸ್ತ್ರ ಅಂತ ತಿಳ್ಕೊಂಡ ರಾಮನಲ್ಲಿ ಕರುಣೆ ಇದೆ ಎನ್ನುವುದನ್ನು ಬಾಣ ತೋರಿಸಿಕೊಡ್ತು ಒಂದು ಬಾಣ ಎಕ್ಕಶ್ಚಿತ್ ಬಾಣ ತೋರಿಸಿಕೊಡ್ತು ಇದೊಂದಿಕ್ಕೆ ಹೋದ್ರೂ ಪರವಾಗಿಲ್ಲ ಉಳಿಬೋದು ಅಂತ ರಾಮನ ಕಡೆ